ನಾರಣಪ್ಪ ನಾರಾಯಣಪ್ಪ ಎಲ್ಲಿ ಹೋದ್ಯಪ್ಪ ನಾರಣಪ್ಪ ನಾರಾಯಣಪ್ಪ ಎಲ್ಲಿ ಹೋದ್ಯಪ್ಪ ಇಡ್ಲಿ ಸಾಂಬಾರ್ ಚಟ್ನಿ ಒಡೆ ಬೇಗ ತಾರಪ್ಪ ದೂರದಿಂದ ನೆಂಟರತೆ ಬಂದಿದ್ದೀರಪ್ಪ ಬೇಗ ತಿಂಡಿ ತಂದು ಕೊಟ್ಟು ಹಸು ನೀಗಪ್ಪ ದೋಸೆ ಮೇಲೆ ಕೊಂಚ ಹಸುವಿನ ಬೆಣ್ಣೆ ಹಾಕಪ್ಪ ಚಟ್ನಿ ಹಾಕೋದ್ ಮಾತ್ರ ನೀನು ಮರೆಯಬೇಡಪ್ಪ ನಾರಣಪ್ಪ ನಾರಣಪ್ಪ ಚಂದಾಗೈತಪ್ಪ ಮತ್ತೆ ಬಂದಾಗೆಲ್ಲ ನೀನು ದೋಸೆ ನೀಡಪ್ಪ ಮತ್ತೆ ಬಂದಾಗೆಲ್ಲ ನೀನು ದೋಸೆ ನೀ